ಒಂದು ಶಾಲೆಗೆ ನೀನು ಬಂದಿರುವ ಸಮಯದಲ್ಲಿ ಒಂದು ಶಾಲೆಗೆ ನೀನು ಬಂದಿರುವ ಸಮಯದಲ್ಲಿ ಪಕ್ಕನೆ ನಕ್ಕವಳು ನಾನಲ್ಲವೇ ಪಕ್ಕನೆ ನಕ್ಕವಳು ನಾನಲ್ಲವೇ ಒಂದು ದಿನ ಎನ್ನ ಮಂದಿರಕ್ಕೆ ಬಂದಾಗ ಒಂದು ದಿನ ನೀ ಮಂದಿರಕ್ಕೆ ಬಂದಾಗ ಬೇಡ ಹೋಗೆಂದವಳು ನಾನಲ್ಲವೇ ನೊಂದ ಮನದಿಂದ ನೀನಿ ಮನೆ ಮುಂದೆ ಕುಳಿತಿರಲು ನೊಂದ ಮನದಿಂದ ನೀ ಮನೆ ಮುಂದೆ ಕುಳಿತಿರಲು ಒಳಗೆ ಬಾರಂದವಳು ನಾನಲ್ಲವೇ ಬಂದು ನೀಯನ್ನ ಕರಗಳನ್ನು ಪಿಡಿದಾಗ ಕಳನೆಂದು ಬೈದವಳು ನಾನಲ್ಲವೇ ಮಾತನಾಡದೆ ನೀನು ಕೂತಾಗ ನಾ ಬಂದು ಕವಿ ಮುದ್ದನಿತ್ತವಳು ನಾನಲ್ಲವೇ ಒಂದು ದಿನ ನಾ ನಿನಗೆ ಹೃದಯವರ್ಪಿಸಿದಾಗ ನೆನವು ಹುಟ್ಟಿಸಿದವಳು ನಾನಲ್ಲವೇ ಹುಟ್ಟಿಸಿದವಳು ನಾನಲ್ಲವೇ